ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಭಗವಂತ ಸರ್ವ ಪದಾರ್ಥಗಳಲ್ಲಿ ವ್ಯಾಪ್ತ ಅನ್ನುವ ಇನ್ನೊಂದು ರೀತಿಯಾಗಿರುವ ಚಿಂತನೆಯನ್ನು ದಾಸರು ಈ ಪದ್ಯದಲ್ಲಿ ಕೊಡ್ತಾರೆ ನಿಧನ ಧನದ ವಿಧಾತ ವಿಗತಾಭ್ಯಧಿಕ ಸಮ ಸಮವರ್ತಿ ಸಾಮಗ ತ್ರಿದಶಗಣ ಸಂಪೂಜ್ಯ ತಿಕ್ಕುದ್ಧಾಮ ಶುಭನಾಮ ಮಧುಮತನ ಭೃಗುರಾಮ ಗೋಟಕವದನ ಸರ್ವ ಪದಾರ್ಥಗಳು ತುದಿ ಮೊದಲು ತುಂಬಿಹನೆಂದು ಚಿಂತಿಸು ಬಿಂಬರೂಪದಲ್ಲಿ ಅನೇಕ ವಿಶೇಷಣಗಳನ್ನು ಕೊಟ್ಟು ಪರಮಾತ್ಮ ಸರ್ವತ್ರ ವ್ಯಾಪ್ತ ಸರ್ವ ಶಬ್ದ ವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ ಅಂತ ಸರ್ವ ಶಬ್ದವನ್ನು ಅವನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾರೆ ಮೊದಲಿಗೆ ನಿಧನ ಪರಮಾತ್ಮನನ್ನು ಬಿಂಬರೂಪಿ ಅಂತ ಚಿಂತಿಸು ಅಂತ ತಿಳಿಸ್ತಾರೆ ಜೀವನಿಗೆ ನಿಧನ ಅಂತ ಹೇಳಿದ್ರೆ ಸ್ಥೂಲ ಶರೀರ ತ್ಯಾಗಕ್ಕೆ ನಿಧನ ಅಥವಾ ಮರಣ ಅಂತ ನಿಧನ ಹೊಂದಿದರು ಅಂತ ಈ ರೀತಿ ಲೋಕದಲ್ಲಿ ವ್ಯವಹಾರವನ್ನು ಮಾಡ್ತೀವಿ ಅರ್ಥಾತ್ ಜೀವ ಶಾಶ್ವತ ಅವನ ಸ್ಥೂಲ ಶರೀರ ತ್ಯಾಗಕ್ಕೆ ಮರಣ ಅಂತ ಕರೆಯೋದು ಅದನ್ನೇ ನಿಧನ ಅನ್ನೋ ಶಬ್ದದಿಂದಲೂ ಹೇಳೋದು ಜೀವನಿಗೆ ಶರೀರವನ್ನು ಪಡ್ಕೊಳ್ಳೋದು ಅಂದರೆ ಜನನೂ ಅವನ ಅಧೀನದಲ್ಲಿಲ್ಲ ಶರೀರವನ್ನು ತ್ಯಾಗ ಮಾಡೋದು ಸ್ಥೂಲ ಶರೀರವನ್ನು ಮರಣ ಅದೂ ಕೂಡ ಅವನ ಅಧೀನದಲ್ಲಿಲ್ಲ ಎರಡೂ ಕೂಡ ಭಗವಂತನ ಅಧೀನ ಬಿಂಬರೂಪಿ ಪರಮಾತ್ಮನೇ ಜೀವನ ಜೊತೆಗೆ ಶರೀರವನ್ನು ಬಿಟ್ಟು ವಾಯುದೇವರ ಸಹಿತರಾಗಿ ಹೊರಡೋರು ಆವಾತನ ತೊಲಗೆ ಹರಿಯುತ್ತಾ ತೊಲಗುವ ಆ ವಾಯುದೇವರು ಎಲ್ಲಿ ತನಕ ಈ ಶರೀರದಲ್ಲಿ ಇರ್ತಾರೋ ಅಲ್ಲಿ ತನಕ ಇವನಿಗೆ ಅಸ್ತಿತ್ವ ಅಥವಾ ಅವನು ಬದುಕಿದ್ದಾನೆ ಅಂತ ವ್ಯವಹಾರ ವಾಯುದೇವರು ಜೀವನನ ಒಂದು ಹೆಗಲ ಮೇಲೆ ಪರಮಾತ್ಮನನ್ನು ಇನ್ನೊಂದು ಹೆಗಲ ಮೇಲೆ ಹೊತ್ತುಕೊಂಡು ಈ ದೇಹದಿಂದ ಕರ್ಕೊಂಡು ಹೋದಾಗ ಅವನಿಗೆ ಸ್ಥೂಲ ದೇಹದ ವಿಯೋಗ ಅಥವಾ ಮರಣ ಅಂತಾನೆ ಆದ್ದರಿಂದ ಆ ಜೀವನಿಗೆ ಈ ಮರಣ ಅನ್ನೋದೇನು ಬರ್ತಾ ಇದೆ ಸ್ಥೂಲ ದೇಹದ ತ್ಯಾಗ ಆ ಜನನ ಮತ್ತು ಮರಣ ಎಲ್ಲ ವಿಷಯಗಳಲ್ಲೂ ಕೂಡ ಅಸ್ವಾತಂತ್ರ್ಯ ಅದೆರಡೂ ಕೂಡ ಭಗವಂತನ ಅಧೀನವಾಗಿ ಇರುವಂಥದ್ದು ಬಿಂಬ ಪ್ರತಿಬಿಂಬ ಭಾವದಂತೆ ಕೆಲ ಅಂಶಗಳಲ್ಲಿ ಆ ಬಿಂಬನಿಗೆ ಸದೃಶನಾಗಿ ಇರ್ತಾನೆ ಅಂತ ಪ್ರತಿಬಿಂಬದ ಲಕ್ಷಣ ಏನು ಅಂದರೆ ತದಧೀನತ್ವ ತತ್ ಸಾದೃಶ್ಯಂ ಅಂತ ಆ ಪ್ರತಿಬಿಂಬದ ಲಕ್ಷಣ ಆ ಪ್ರತಿಬಿಂಬ ಆ ಬಿಂಬಕ್ಕೆ ಅದರ ಸಾದೃಶ್ಯವಾಗೂ ಇರಬೇಕು ಅಧೀನತ್ವ ಅಧೀ ಅಧೀನನೂ ಆಗಿರಬೇಕು ಹಾಗೆ ಈ ಜನನ ಮರಣ ಎರಡೂ ಕೂಡ ಭಗವಂತನ ಅಧೀನವಾಗಿ ಇರ್ತಕ್ಕಂಥದ್ದು ಆದ್ದರಿಂದ ಆ ಜೀವ ಪರಮಾತ್ಮನಿಗೆ ಪ್ರತಿಬಿಂಬ ಸ್ಥಾನೀಯ ಪ್ರತಿ ಪರಮಾತ್ಮ ಪ್ರತಿಬಿಂಬ ಬಿಂಬ ಈ ಬಿಂಬ ಪ್ರತಿಬಿಂಬನನ್ನು ಸದಾಕಾಲ ಸರ್ವಕಾಲಗಳಲ್ಲೂ ಕೂಡ ರಕ್ಷಣೆ ಮಾಡ್ತಕ್ಕಂಥವನು ಜಾಗೃತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆ ಅದೇ ರೀತಿಯಾಗಿ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮುಕ್ತಾವಸ್ಥೆ ಹೀಗೆ ಎಲ್ಲ ಕಾಲದಲ್ಲೂ ಕೂಡ ಜೀವನನ್ನು ರಕ್ಷಣೆ ಮಾಡ್ತಕ್ಕಂಥವನು ಅಂತಾದರೆ ಬಿಂಬರೂಪಿಯಾಗಿರುವ ಪರಮಾತ್ಮ ಆ ಜೀವನಲ್ಲಿ ಸುಪ್ತವಾಗಿರ್ತಕ್ಕಂಥ ಅವನ ಸ್ವರೂಪ ಆನಂದವನ್ನು ಅಭಿವ್ಯಕ್ತಿ ಮಾಡಿ ಮೋಕ್ಷದಲ್ಲಿ ಆನಂದವನ್ನು ಸುಖವನ್ನು ಉಣಿಸ್ತಾನೆ ಭಗವಂತ ಆದ್ದರಿಂದ ಈ ಜೀವ ಪ್ರತಿಬಿಂಬ ಏನಿದೆ ಅಂದ ಅವನಿಗೆ ಆ ಬಿಂಬನೇ ಸರ್ವಸ್ವ ಅಂತ ಆ ಬಿಂಬನ ಉಪಾಸನೆಯನ್ನು ಮಾಡು ಅಂತ ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಎಲ್ಲರೂ ಕೂಡ ಪರಮಾತ್ಮನಿಗೆ ಪ್ರತಿಬಿಂಬ ಸ್ಥಾನೀಯರು ಪರಮಾತ್ಮನ ಅಧೀನರೇ ಆಗಿರುವರು ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರೂ ಕೂಡ ಪರಮಾತ್ಮನ ಅಧೀನ ಅಥವಾ ಬಿಂಬರೂಪಿಯ ಅಧೀನ ಅಷ್ಟೇ ಅಲ್ಲ ಪರಸೋತ್ತಮರು ಪ್ರತಿಬಿಂಬರೆನಿ ಪರ ಸ್ವಾವರರು ಅಂತಳೆ ತಮ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳು ಪರಮಾತ್ಮನಿಗೆ ಪ್ರತಿಬಿಂಬ ಸ್ಥಾನೀಯರಾಗಿದ್ದರೂ ಕೂಡ ತಮಗಿಂತ ಸ್ವಾವರರು ಅಂದರೆ ತಾರತಮ್ಯದಲ್ಲಿ ಯಾರು ಕಡಿಮೆ ಇರ್ತಾರೋ ಅವರಿಗೆ ಬಿಂಬರಾಗಿರ್ತಾರೆ ಸೋತ್ತಮರಿಗೆ ಪ್ರತಿಬಿಂಬರು ಆಗಿರ್ತಾರೆ ಅದನ್ನೇ ಪರ ಸೋತ್ತಮರು ಪರ ಸ್ವಾವರರು ಅಂತ ತಿಳಿಸೋರು ಕೆಳಗಿನವರಿಗಿಂತ ಮೇಲಿನವರು ಹೀಗೆ ಮೇಲೆ ಅಥವಾ ತಾರತಮ್ಯದಲ್ಲಿ ಉತ್ತಮ ಅಂತ ಅನಿಸ್ಕೊಳ್ಳೋದು ಹೇಗೆ ಅಂದರೆ ಬಿಂಬರೂಪಿ ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಸಾಧ್ಯ ಆದ್ದರಿಂದ ಬಿಂಬನೇ ವಿಭೂತಿ ರೂಪದಿಂದ ಅಲ್ಲಿ ಇರ್ತಾನೆ ಆದ್ದರಿಂದ ಬಿಂಬೋಪಾಸನೆ ಅಂದರೆ ವಿಭೂತಿ ಉಪಾಸನೆ ಅಂತ ಅರ್ಥ ಈ ನಿಧನ ಅನ್ನೋ ಶಬ್ದಕ್ಕೆ ಸ್ಥೂಲ ದೇಹದ ತ್ಯಾಗ ಅಥವಾ ಮರಣ ಅಂತ ಒಂದು ರೀತಿಯಾಗಿ ಅರ್ಥ ಹೇಳ್ದಂಗೆ ನಿಧನ ಅಂದರೆ ಸಂಹಾರ ಅಥವಾ ಪ್ರಳಯ ಅಂತಲೂ ಆಗುತ್ತೆ ಜಗತ್ತಿಗೆ ಪ್ರಳಯ ಮಾಡ್ತಕ್ಕಂಥವನು ಅಂತ ಆದರೆ ರುದ್ರಾಂತರ್ಗತನಾಗಿ ರೂಪಿ ಪರಮಾತ್ಮ ಅಂದರೆ ಸಾಕ್ಷಾತ್ ಭಗವಂತನೇ ಈ ಪ್ರಳಯ ಕಾರ್ಯವನ್ನು ಮಾಡೋದು ಆದ್ದರಿಂದ ಮರಣ ಅನ್ನೋದು ಬಿಂಬರೂಪದಿಂದಲೇ ನಡೀತಕ್ಕಂಥ ಕಾರ್ಯ ಪ್ರಳಯ ಅನ್ನೋದು ಬಾಹ್ಯ ರೂಪದಿಂದ ನಡೆಯೋದು ಈ ಎರಡೂ ರೂಪಗಳಿಗೂ ಕೂಡ ಸರ್ವತ ಭೇದ ಅನ್ನೋದಿಲ್ಲ ಅನಾದಿ ನಿಧನೋ ಧಾತ ವಿಧಾತ ಧಾತುರೋತ್ತಮ ಅಂಥೇಳಿ ವಿಷ್ಣು ಸಹಸ್ರನಾಮದಲ್ಲಿ ನಿಧನ ಅನ್ನೋ ಶಬ್ದವನ್ನು ಈ ರೀತಿಯಾಗಿ ಅರ್ಥ ಮಾಡಿ ತೋರಿಸ್ತಾರೆ ಇನ್ನು ಧನ ಧ ಅದಕ್ಕೆ ಅನೇಕ ಅರ್ಥಗಳನ್ನು ತಿಳಿಸ್ತಾರೆ ಧನ ಅಂದರೆ ಸಂಪತ್ತು ಅಂತ ಐಹಿಕ ಪಾರತ್ರಿಕ ಸುಖ ಸಂಪತ್ತು ಅಲ್ಲದೆ ಮೋಕ್ಷ ಸಂಪತ್ತನ್ನು ಕೊಡ್ತಕ್ಕಂಥವ್ರ ಸ್ವತಂತ್ರತ್ವ ಏನಂದರೆ ಪರಮಾತ್ಮನೇ ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯಾನ್ ಮೋಕ್ಷವನ್ನು ಸರ್ವತಂತ್ರ ಸ್ವತಂತ್ರತ್ವೇನ ಕೊಡೋನು ಪರಮಾತ್ಮ ಒಬ್ಬನೇ ಆರೋಗ್ಯ ಬೇಕಾದರೆ ಸೂರ್ಯನನ್ನು ಧನ ಮಿಚ್ಚೆ ತುತಾಶನಾಥ್ ಅಗ್ನಿಯನ್ನು ಉಪಾಸನೆ ಮಾಡಿದರೆ ಧನ ಸಂಪತ್ತು ಜ್ಞಾನ ಬೇಕು ಅಂತಾದರೆ ರುದ್ರದೇವರನ್ನು ಮೋಕ್ಷ ಮಿಚ್ಚೆ ಮೋಕ್ಷ ಬೇಕು ಅಂತಾದರೆ ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು ವಿಷ್ಣು ಹಿ ದಾಸ ಮೋಕ್ಷಸ್ಯ ವಾಯುಶ್ಚ ತದ ವಾಯುದೇವರು ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮನ ಅಧೀನದಲ್ಲಿ ಮೋಕ್ಷವನ್ನು ಕೊಡ್ತಾರೆ ಆದರೆ ಸರ್ವತಂತ್ರ ಸ್ವತಂತ್ರತ್ವೇನ ಮೋಕ್ಷ ಕೊಡ್ತಕ್ಕಂಥವನು ಅಂತಾದರೆ ಪರಮಾತ್ಮ ಅದರಿಂದ ಅವನನ್ನು ಧನದ ಧನಂ ದದಾತಿ ಇತಿ ಅಂತ ದ್ರವೀಣ ವಸುಪ್ರದ ಈ ರೀತಿಯಾಗೂ ಕೂಡ ಭಗವಂತನನ್ನು ವಿಷ್ಣು ಸಹಸ್ರನಾಮ ಸ್ತೋತ್ರ ಮಾಡ್ತಾ ಇದೆ ಬಹುಶಿರಾಹ ವಿಷ್ಣು ಸಹಸ್ರನಾಮ ಹೇಳತ್ತೆ ಬಹುಶಿರಸ್ಸುಗಳ ಸಂಪತ್ತನ್ನು ಹೊತ್ತು ಭಗವಂತ ಭಕ್ತನ ಹತ್ರ ಬರ್ತಾನಂತೆ ಅದಕ್ಕೆ ಬಹುಶಿರ ಅಂಥೇಳಿ ಪರಮಾತ್ಮನನ್ನು ವಿಷ್ಣು ಸಹಸ್ರನಾಮ ಕೊಂಡಾಡ್ತಾ ಇದೆ ಆದ್ದರಿಂದನೂ ಧನದ ಎಲ್ಲ ರೀತಿಯಾಗಿರ್ತಕ್ಕಂಥ ಐಹಿಕ ಪಾರ್ಥಿಕ ಮೋಕ್ಷ ಅನ್ನೋ ಸಂಪತ್ತನ್ನೇ ಭಕ್ತನಿಗೆ ಕರುಣಿಸುವವನು ಭಗವಂತ ಅದರಿಂದ ಧನದ ಇದು ಒಂದು ರೀತಿಯಾಗಿ ಈ ಇನ್ನೊಂದು ರೀತಿಯಾಗಿ ನಿಧನ ಧನಧ ಅಂದರೆ ಸಮಸ್ತ ಪದವನ್ನು ಈಗ ನಿಧನ ಬೇರೆ ಶಬ್ದವನ್ನು ಮಾಡಿದ್ವಿ ಧನ ದಾನದನ್ನು ಬೇರೆ ಶಬ್ದವಾಗಿ ಅರ್ಥ ಮಾಡ್ಕೊಂಡ್ವಿ ನಿಧನ ದಾನ ಅಂತ ಅದನ್ನು ಸಮಸ್ತ ಪದ ಅಂದರೆ ಒಂದೇ ಪದ ಅಂತ ಇಟ್ಕೊಂಡ್ರೆ ನೀ ಧನರಾಗಿರ್ತಕ್ಕಂಥ ಅಂದರೆ ನಿರ್ಗತಿಗರಾಗಿರ್ತಕ್ಕಂಥ ಭಕ್ತರಿಗೆ ಧನ ಸಂಪತ್ತನ್ನು ನೀಡ್ತಾನೆ ಪರಮಾತ್ಮ ಅದರಿಂದ ನಿಧನ ಧನ ಧ ನೀ ಧನ ಅಂದರೆ ನಿರ್ಗತಿಕರು ಅಂದರೆ ದರಿದ್ರರು ಅನ್ನೋ ಅರ್ಥದಲ್ಲಿ ಧನ ಸಂಪತ್ತು ಇಲ್ಲದೆ ಇದ್ದವ್ರಿಗೂ ಕೂಡ ಧನ ಸಂಪತ್ತನ್ನು ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ನೀಡ್ತಕ್ಕಂಥವನು ಪರಮಾತ್ಮ ನಿರ್ಗತಿಕರಾಗಿರ್ತಕ್ಕಂಥ ಭಕ್ತರಿಗೆ ಅದರಿಂದ ನಿಧನ ಧನದ ಅಂತನೂ ಹೇಳೋದು ವಿಷ್ಣು ಸಹಸ್ರನಾಮದಲ್ಲಿ ನಿವೃತ್ತಾತ್ಮ ಅಂತ ನಿವೃತ್ತ ಅಂದರೆ ನಿಕೃಷ್ಟವಾಗಿರ್ತಕ್ಕಂಥ ಕಷ್ಟಕರವಾಗಿರ್ತಕ್ಕಂಥ ಜೀವನ ವೃತ್ತಿಯನ್ನು ನಡೆಸ್ತಕ್ಕಂಥವ್ರು ಅವರಿಗೆ ಸಂಪತ್ತನ್ನು ನೀಡ್ತಕ್ಕಂಥವನು ಯಾರು ಅಂತ ಪರಮಾತ್ಮ ನಿವೃತ್ತಾತ್ಮ ಅಂತ ಅವನನ್ನು ಕರೆಯೋದು ನಿವೃತ್ತರು ಅಂದರೆ ಉದ್ಯೋಗದಿಂದ ನಿವೃತ್ತಿಯನ್ನು ಹೊಂದವರು ಪೆನ್ಷನರ್ಸ್ ಅಂತ ಏನು ಹೇಳ್ತೀವಲ್ಲ ಅವರಿಗೆ ಅಂತ ಅವರಿಗೂ ಕೂಡ ಯಥೇಚ್ಛವಾಗಿ ಜೀವನವನ್ನು ನಿರ್ವಹಣೆ ಮಾಡಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ಕೊಡೋದ್ರಿಂದನೂ ನಿಧನ ಧನಾಧ ಅಂತ ಅವ್ರನ್ನ ಕರೆಯೋದು ಪರಮಾತ್ಮನನ್ನು ಕರೆಯೋದು ಇನ್ನು ನಿಧಾನ ಅನ್ನೋ ಶಬ್ದವನ್ನು ಪ್ರತ್ಯೇಕ ಶಬ್ದ ಅಂತ ಇಟ್ಕೊಂಡ್ರು ಅದು ಕೂಡ ಶುಭನಾಮ ಹಿಂದೆ ಅಶುಭ ಅಂದರೆ ಸ್ಥೂಲ ಶ ಶರೀರದ ತ್ಯಾಗ ಅಥವಾ ಮರಣ ಅನ್ನೋ ಅರ್ಥದಲ್ಲಿ ಹೇಳಿದ್ವಿ ಈಗ ಶುಭನಾಮ ಅಂತ ಈ ಜೀವನ ಅನ್ನೋದು ಒಂದು ಯಜ್ಞ ಅದಕ್ಕೆ ಮರಣ ಅನ್ನೋದು ಅವಭೃತ ಸ್ನಾನ ಇದ್ದಂತೆ ಮಂಗಲ ಸ್ನಾನ ಅಂತ ಈ ಶರೀರ ತ್ಯಾಗ ಯಾಕೆ ಹೊಸ ಬಟ್ಟೆಯನ್ನು ಧರಿಸಬೇಕು ಅಂತ ಹಳೆ ಬಟ್ಟೆಯನ್ನು ತ್ಯಾಗ ಮಾಡೋದು ಅಥವಾ ಪುನರ್ಜನ್ಮ ಪಡೆಯೋದಕ್ಕಾಗಿ ಅಂತ ಆದ್ದರಿಂದ ನಿತ್ಯ ನೈಮಿತ್ತಿಕ ಕಾರ್ಯಗಳನ್ನು ಮಾಡಲಿಕ್ಕಾಗದೆ ಜರ್ಜರಿತವಾಗಿರ್ತಕ್ಕಂಥ ಶರೀರವನ್ನು ತ್ಯಾಗ ಮಾಡೋದೇ ಮರಣ ಅಂತ ಅದೇ ರೀತಿಯಾಗಿ ಪ್ರಳಯವೂ ಕೂಡ ನಿಧಾನ ಅನ್ನೋ ಶಬ್ದದಿಂದ ಸಾಧನ ಪೂರ್ತಿ ಆಗದವರಿಗೆ ಮೋಕ್ಷಕ್ಕೆ ಕಾರಣ ಆಗುತ್ತೆ ಅದರಿಂದನೂ ನಿಧಾನ ಅಂದರೆ ಸ್ಥೂಲ ದೇಹದ ತ್ಯಾಗಕ್ಕೂ ನಿಧಾನ ಪ್ರಳಯ ಅಥವಾ ಸಂಹಾರಕಾರಿ ಆಗುತ್ತಲ್ಲ ಅಲ್ಲೂ ನಿಧನ ಅಂತ ಆದರೆ ಅದೂ ಮೋಕ್ಷಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಸಾಧನ ಪೂರ್ತಿಯಾದವರಿಗೆ ಮೋಕ್ಷಕ್ಕೆ ಕಾರಣ ಆಗೋದ್ರಿಂದನೂ ನಿಧನ ಅಂತ ಅಂದರೆ ಮಂಗಲಕರ ಅಂತ ಈ ರೀತಿಯಾಗಿ ಆದ್ದರಿಂದ ಪರಮಾತ್ಮ ಏನೇ ಮಾಡಿದರೂ ಕೂಡ ಅದು ಮಂಗಲಕರವೇ ಹೊರತು ಅಶುಭ ಅನ್ನೋದು ಸರ್ವತ ಅಲ್ಲ ಆದ್ದರಿಂದ ಶುಭನಾಮ ಅಂತ ಮುಂದೆ ತಿಳಿಸ್ತಾರೆ ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಅಂತ ಗೀತೆಯಲ್ಲಿ ಕೃಷ್ಣ ತಿಳಿಸ್ದಂಗೆ ಈ ಸ್ಥೂಲ ಶರೀರ ಜರ್ಜರಿತ ಆಗಿರತ್ತೆ ಅದನ್ನು ಬಿಡಬೇಕು ಅಂತ ಬಯಸಿದರೂ ಕೂಡ ಜೀವನಿಗೆ ಶರೀರವನ್ನು ಬಿಡುವಂಥ ಸಾಮರ್ಥ್ಯ ಇಲ್ಲ ಹೊಸ ಶರೀರವನ್ನು ಪಡ್ಕೋಬೇಕು ಅಂತ ಆದರೂ ಅದು ಕೂಡ ಅವನ ಆಯ್ಕೆ ಅಲ್ಲ ಆದ್ದರಿಂದ ಆ ಎರಡೂ ಕಾರ್ಯವನ್ನು ಕೂಡ ಪರಮಾತ್ಮನೇ ಬಿಂಬರೂಪಿಯಾಗಿ ಮಾಡ್ತಾನೆ ಆ ಎಲ್ಲ ಕಾರ್ಯವೂ ಕೂಡ ಬಿಂಬನ ಅಧೀನ ಆದ್ದರಿಂದನೂ ನಿಧಾನ ಅನ್ನೋ ಶಬ್ದ ಪರಮಾತ್ಮನಿಗೆ ಅನ್ವಯ ಮಾಡೋದು ವಿಧಾತ ಸಂಸಾರ ಸುಖದಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ಭಕ್ತರಿಗೆ ಆ ಆಸಕ್ತಿಯನ್ನು ಕಳೀಲಿಕ್ಕೆ ಭಗವಂತ ನಿಧನ ನಿಧನ ಅಂದರೆ ನಿರ್ಧನ ದರಿದ್ರನಾಗಿ ಮಾಡ್ತಾನೆ ಭಗವಂತ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೆ ಅದನ್ನು ಸದ್ವಿನಿಯೋಗ ಮಾಡಿ ಭಗವಂತನ ಭಕ್ತರ ಸೇವಾದಿಗಳಿಗೆ ಅದನ್ನು ವಿನಿಯೋಗ ಮಾಡದೆ ತನ್ನ ಸುಖ ಭೋಗಕ್ಕಾಗಿ ಅದನ್ನು ಯಾರು ಉಪಯೋಗ ಮಾಡ್ತಾರೋ ಅವರನ್ನು ನೀ ಧನ ಮಾಡ್ತಾನೆ ಭಗವಂತ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಆ ಬಲಿಚಕ್ರವರ್ತಿಗೆ ವಾಮನರೂಪಿ ಪರಮಾತ್ಮ ಇದೇ ರೀತಿಯಾಗಿ ಮಾಡಿದ್ದು ಯಸ್ಯ ಮಿಚ್ಚಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಗೀತೆಯಲ್ಲಿ ಕೃಷ್ಣ ತಿಳಿಸೋಂಗೆ ಅವರನ್ನು ನಿರ್ಗತಿಕರನ್ನಾಗಿ ದರಿದ್ರರನ್ನಾಗಿ ಮಾಡಿ ಅವರನ್ನು ಅಹಂಕಾರ ಕಳೆದು ಅಧರ್ಮ ಮಾರ್ಗದಿಂದ ಮತ್ತೆ ಧರ್ಮ ಮಾರ್ಗಕ್ಕೆ ಕರೆತಾರ್ತಾನೆ ಪರಮಾತ್ಮ ಅದಕ್ಕೆ ನಿಧನ ಅಂತ ಅವನಿಗೆ ಹೆಸರು ಆಗ ತಾನೇ ತಾನಾಗಿ ಅವನಿಗೆ ತಾನು ಮಾಡಿರೋ ತಪ್ಪು ಅನ್ನೋದು ಗೊತ್ತಾಗುತ್ತೆ ಜ್ಞಾನೋದಯ ಆಗತ್ತೆ ವಿಷಯ ವಸ್ತುಗಳಲ್ಲಿ ವೈರಾಗ್ಯ ಅನ್ನೋದು ಬರುತ್ತೆ ಭಗವಂತನಲ್ಲಿ ಭಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಭಗವಂತ ಪ್ರೀತಿಯಿಂದ ಭಕ್ತರಿಗೆ ನಿಧನನ ನಿಧನ ಅಂದರೆ ನಿರ್ಗತಿಕರನ್ನಾಗಿ ಮಾಡಿ ಆಮೇಲೆ ಧನದ ಧನ ಸಂಪತ್ತನ್ನು ಸಾಧನೆಗೆ ಬೇಕಾಗಿ ಸ ಸದ್ವಿನಿಯೋಗ ಆಗುವಂತಹ ಸಂಪತ್ತನ್ನು ಭಗವಂತ ಅನುಗ್ರಹಿಸ್ತಾನೆ ಜ್ಞಾನ ಭಕ್ತಿ ವೈರಾಗ್ಯ ಅಂತಾರೆ ಅವನಿಂದ ವಿಧಾತ ವಿಶೇಷವಾಗಿ ಧಾತ ಅಂದರೆ ಸೇವೆ ಸ್ತೋ ಸ್ತೋತ್ರ ಇತ್ಯಾದಿ ಎಲ್ಲವನ್ನು ಮಾಡಿಸ್ಕೊಂಡವನಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಈ ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ ಇನ್ಯಾರ ಜಗತ್ತಿನಲ್ಲಿ ಇದಾರ ಅಂತ ಸಂಶಯ ಬಂದರೆ ವಿಗತಾಭ್ಯಧಿಕ ಸಮ ಭಗವಂತನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ ಅವನೇ ಸರ್ವೋತ್ತಮ ಸಮವರ್ತಿ ಅಂತ ಪರಮಾತ್ಮನಿಗೆ ಹೆಸರು ಭಕ್ತರ ಸ್ವರೂಪ ಯೋಗ್ಯತೆಯನ್ನು ಲೆಕ್ಕಾಚಾರ ಮಾಡೇ ಅವರಿಂದ ಪುಣ್ಯ ಪಾಪ ಕರ್ಮಗಳನ್ನು ಮಾಡಿಸ್ತಾನೆ ಆ ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಾನೆ ಹೊರತು ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯ ಅನ್ನೋ ದೋಷ ಸರ್ವತಾ ಇಲ್ಲ ಅದಕ್ಕೆ ಸಮವರ್ತಿಯನ್ನು ಬೆರೆದು ಭಗವಂತನಿಗೆ ಸಾಮಗ ಭಕ್ತರಲ್ಲಿ ಸ್ವರೂಪ ಯೋಗ್ಯತೆ ಇದೆ ಅಂದ ತಕ್ಷಣ ಅಷ್ಟಕ್ಕೆ ಅವರು ತಕ್ಕ ಸಾಧನೆಯನ್ನು ಮಾಡಿಸದೆ ಫಲ ಅನ್ನೋದು ಪರಮಾತ್ಮ ಕೊಡೋದೇ ಇಲ್ಲ ಅವರಿಗೆ ಯೋಗ್ಯತೆ ಇದೆ ಆದ್ದರಿಂದ ಅವರಿಗೆ ಮುಕ್ಷಾದಿಗಳನ್ನೇ ಅನುಗ್ರಹಿಸ್ತೀನಿ ಅಂತ ಭಗವಂತ ಎಂದೂ ಮಾಡೋದಿಲ್ಲ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಸಾಧನೆ ಕರ್ಮಾಚರಣೆಯನ್ನು ಅವರಿಂದ ಮಾಡಿಸಿಯೇ ಫಲ ಕೊಡ್ತಾನೆ ಹೊರತು ಹಾಗೆ ಸರ್ವತಾ ಕೊಡೋದಿಲ್ಲ ಈಕೆ ದುಷ್ಟಾಂತ ಕೊಡಬೇಕು ಅಂತಾದರೆ ಆ ರೂಪಿ ಪರಮಾತ್ಮ ದೇವಹೂತಿಗೆ ಶ್ರವಣಾದಿವಿನ ಅಂದರೆ ಶ್ರವಣಾದಿಗಳಿಲ್ಲದೆ ಮೋಕ್ಷ ಇಲ್ಲ ಅನ್ನೋದಕ್ಕೆ ತೋರಿಸ್ಲಿಕ್ಕಾಗಿ ಸಾಂಖ್ಯಾಶಾಸ್ತ್ರ ಅಥವಾ ಭಕ್ತಿಯೋಗವನ್ನು ಅವಳಿಗೆ ಶ್ರವಣ ಮಾಡಿಸಿ ಆಮೇಲೆ ಅವಳಿಗೆ ಮೋಕ್ಷವನ್ನು ಕೊಟ್ಟನೇ ಹೊರತು ಯೋಗ್ಯತೆ ಇದೆ ಅವಳಲ್ಲಿ ನಾನು ಅವತಾರ ಮಾಡಿದ್ದೀನಿ ಅಂತ ಆದಮೇಲೆ ಅವಳು ಯೋಗ್ಯತೆಯಿಂದ ಉತ್ತಮಳು ಅಂತೇಳಿ ಅವಳಿಗೆ ಮೋಕ್ಷವನ್ನು ಕೊಡ್ಬೋದಾಗಿತ್ತು ಕೊಡಲಿಲ್ಲ ಭಗವಂತ ಆದ್ದರಿಂದ ಸಾಮಗಾನ ಸ್ವೀಕರಿಸಿ ಸಾಮಗ ಅಂತ ಅನಿಸ್ಕೊಂಡೆ ಯಾಗಾದಿ ಸತ್ಕರ್ಮಗಳನ್ನು ಮಾಡಿಸ್ಕೊಂಡು ಅದನ್ನು ಸ್ವೀಕಾರ ಮಾಡಿ ಭಗವಂತ ಫಲವನ್ನು ಕೊಡ್ತಾನೆ ಅದಕ್ಕೆ ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆ ತ್ರಿತಾಮ ಸಾಮಗ ಸಾಮ ಅಂತ ಇಂತಹ ಪರಮಾತ್ಮ ತ್ರಿದಶಗಣ ಸಂಪೂಜ್ಯ ತ್ರಿದಶರು ಅಂದರೆ ದೇವತೆಗಳು ಅಮರಕೋಶ ಹೇಳ್ತಾ ಇದೆ ಅಮರ ನಿರ್ಜರ ದೇವ ತ್ರಿದಶ ವಿಬುಧ ಸುರಾಹ ಸುಪರ್ವಾಣ ಸುಮನಸಃ ತಿಧಿವೇಷ ದಿವೋಕಸಃ ತ್ರಿದಶ ಅಂದರೆ ಮೂರು ಅವಸ್ಥೆಗಳು ಇಲ್ಲದೆ ಮೂರು ಅವಸ್ಥೆಗಳು ಮಾತ್ರ ಇರ್ತಕ್ಕಂಥವ್ರು ಬಾಲ್ಯ ಕೌಮಾರ ಯೌವನ ಅಂತ ಮೂರು ದಶಗಳನ್ನು ಬಿಟ್ಟರೆ ನಾಲ್ಕನೇ ವಾರ್ಧಕ್ಯ ಅನ್ನೋ ದಶೆಯನ್ನು ಹೊಂದದೇ ಇರೋದರಿಂದ ದೇವತೆಗಳಿಗೆ ತ್ರಿದಶ ಅಂದರೆ ದೇವತೆಗಳು ಅಂತ ಅವ್ರನ್ನ ಕರೆಯೋದು ಅವರು ಸದಾಕಾಲ ಅನಿಮಿಷರು ಅಂತಲೂ ಅವ್ರ ಹೆಸರು ನಿದ್ರೆ ಮಾಡಿದರೆ ಎಲ್ಲಿ ಭಗವಂತನ ಆರಾಧನೆ ಆ ಸಂದರ್ಭದಲ್ಲಿ ತಪ್ಪಿ ಹೋಗುತ್ತೋ ಅಂಥೇಳಿ ಕಣ್ಣು ರೆಪ್ಪೆಯನ್ನೇ ಹೊಂದದೆ ಅನಿಮಿಷರು ಅಂತ ಕರೆಸ್ಕೊಂಡವರು ದೇವತೆಗಳು ಅಂತ ಸದಾಕಾಲ ತತ್ವಾಭಿಮಾನಿ ದೇವತೆಗಳು ಅಂಥೇಳಿ ಆ ಜೀವರ ಶರೀರದಲ್ಲಿ ಇಂದ್ರಿಯಗಳೆಲ್ಲ ಅಭಿಮಾನಿ ಆಗಿ ಆ ಜೀವನ ಮೂಲಕವೂ ಕೂಡ ಸಾಧನೆಯನ್ನು ಮಾಡಿ ಮಾಡಿಸ್ತಾರೆ ಆ ಆ ಎಲ್ಲ ದೇವತೆಗಳು ಅಂತ ಅಂತಹ ತ್ರಿದಶಗಡ ಸಂಪೂಜ್ಯನಾಗಿರ್ತಕ್ಕಂಥವನು ಪರಮಾತ್ಮ ತ್ರಿಕಕುಧಾಮ ಪರಮಾತ್ಮನಿಗೆ ಧಾಮ ಅಂದರೆ ಮೂರು ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ತ್ರಿಕಕುಧಾಮ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ಮೂರು ರೀತಿಯಾಗಿರ್ತಕ್ಕಂಥ ಶತ್ರುಗಳು ಏನು ಸಾಧನೆಗೆ ಪ್ರತಿಬಂಧಕವನ್ನು ಉಂಟು ಮಾಡ್ತಿರ್ತಾರಲ್ಲ ಅವರನ್ನು ನಾಶ ಮಾಡುವಂತಹ ತೇಜಸ್ಸು ಉಳ್ಳವನು ಆದ್ದರಿಂದ ಅವನಿಗೆ ತ್ರಿಕಕುದ್ದ ಈ ರೀತಿಯಾಗಿ ಶುಭ ನಾಮ ಪರಮಾತ್ಮ ಏನು ಮಾಡಿದರೂ ಕೂಡ ಅವನ ಎಲ್ಲ ನಾಮಗಳು ಕೂಡ ಶುಭವೇ ಅಶುಭ ಅನ್ನೋ ಹೆಸರು ಇಲ್ಲ ಪರಮಾತ್ಮನಿಗೆ ಬ್ರಹ್ಮಾಂಡದಂತಹ ದೊಡ್ಡ ಬಾಯಿಯನ್ನು ತೆರೆದು ಇಡೀ ಬ್ರಹ್ಮಾಂಡವನ್ನು ಲಯಕಾಲದಲ್ಲಿ ಉಂಡು ತೆಗೆತಾನೆ ಆದರೂ ಅವನನ್ನು ಹೊಟ್ಟೆ ಬಾಕ ಅಂತ ಕರೆಯಲ್ಲ ಅದೇ ಜಗತ್ತಿನಲ್ಲಿ ಯಾರು ಸ್ವಲ್ಪ ಹೆಚ್ಚಿಗೆ ಊಟ ಮಾಡಿದ್ರೆ ಸಾಮಾನ್ಯರಿಗಿಂತ ಹೆಚ್ಚು ಆಹಾರವನ್ನು ಸ್ವೀಕಾರ ಮಾಡಿದರೆ ಅಥವಾ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಅವರನ್ನು ಹೊಟ್ಟೆ ಬಾಕ ಅಂಥೇಳಿ ಆದರೆ ಭಗವಂತನಿಗೆ ಅದಿತಿ ಏನೋ ಶಬ್ದ ಅದು ಶುಭನಾಮ ಸರ್ವಂಬ ಅತೀತಿ ತದ ಅದಿತೇರ್ ಅದಿತಿತ್ವಂ ಅಂತ ಉಪನಿಷತ್ವವನ್ನು ಹೊಗಳ್ತಾ ಇದೆ ಪರಮಾತ್ಮ ಪ್ರಳಯ ಕಾಲದಲ್ಲಿ ಜಗತ್ತಿನ ಎಲ್ಲ ಜೀವರಾಶಿಗಳನ್ನು ತನ್ನ ಉದರದಲ್ಲಿ ಹಾಕೋತಾನೆ ಲಯಕಾಲದಲ್ಲಿ ಭರ್ಜರಿ ಭೋಜನ ಪರಮಾತ್ಮನಿಗೆ ಆದರೂ ಕೂಡ ಅವನನ್ನು ಭಗವಂತನನ್ನು ಹೊಟ್ಟೆ ಬಾಕ ಈ ರೀತಿಯಾಗಿ ಕರೆಯೋದಿಲ್ಲ ಇಂತಹ ಪರಮಾತ್ಮ ಬಿಂಬರಾಗಿ ಜೀವರ ಶರೀರದಲ್ಲೇ ಇರ್ತಾನೆ ಜೀವನಿಂದ ಪಾಪವನ್ನು ಮಾಡಿಸ್ತಾನೆ ಅದಕ್ಕಾಗಿ ತಾನು ಪಾಪ ಮಾಡ್ತಾನೆ ಆದರೂ ಅವನನ್ನು ಪಾಪಿ ಅಂತ ಕರೆಯೋದಿಲ್ಲ ಪಾಪ ಮಾಡಲಿಕ್ಕೆ ಆ ಜೀವನಿಗೆ ಶಕ್ತಿ ಅನ್ನೋದು ಚಾಲಲ್ಲ ಆದ್ದರಿಂದ ಅವನಿಗೆ ಪ್ರೇರಣೆ ಮಾಡಿ ಅವನಲ್ಲಿ ನಿಂತು ಅವನ ಯೋಗ್ಯತಾನುಸಾರ ಪಾಪಕರ್ಮವನ್ನು ಮಾಡಿಸ್ತಾನೆ ಆದರೂ ಪಾಪಿ ಅಂತ ಕರೆಸ್ಕೊಳ್ಳಲ್ಲ ಈ ಪಾಪಿ ಅನ್ನೋ ಶಬ್ದ ಸರ್ವಶಬ್ದ ಭಗವಂತನಿಗೆ ಭಗವಂತನಿಗಿದ್ದರೂ ಕೂಡ ಪಾಪ ಮಾಡುವಲ್ಲಿ ಪರಮಾತ್ಮ ಸ್ವತಂತ್ರ ಅದರಿಂದ ಅವನ ಸ್ವಾತಂತ್ರ್ಯವನ್ನೇ ಗುಣಗಾನ ಮಾಡೋದೇ ಹೊರತು ಅವನನ್ನು ಪಾಪಿ ಅಂತ ದೋಷವನ್ನು ಗಣನೆ ಸರ್ವತಾ ಮಾಡೋದಿಲ್ಲ ಅದೇ ರೀತಿಯಾಗಿ ದುಃಖಿ ಬದ್ಧ ದರಿದ್ರ ಈ ರೀತಿಯಾಗಿ ಅಮಂಗಲ ಶಬ್ದಗಳು ಬೇರೆ ಜೀವರಲ್ಲಿ ಪ್ರಯೋಗ ಮಾಡಿದಾಗ ಏನನ್ನು ಹೇಳ್ತೀವೋ ಅವೆಲ್ಲವೂ ಭಗವಂತನಲ್ಲಿ ಸಮನ್ವಯ ಮಾಡೋ ಸಂದರ್ಭದಲ್ಲಿ ಅವನು ಸರ್ವ ಸ್ವಾತಂತ್ರ್ಯ ಸರ್ವಶಕ್ತ ಸರ್ವ ಸಮರ್ಥ ಅಂತ ಭಗವಂತನ ಗುಣಗಾನನೇ ಆಗ್ತಾ ಇದೆ ಶಬ್ದಗಳನ್ನು ಹೇಳುವಾಗ ಅನ್ಯತ್ರೈವ ಪ್ರಸಿದ್ಧ ಉಭಯತ್ರ ಪ್ರಸಿದ್ಧ ಅತ್ರ ಪ್ರಸಿದ್ಧ ಅನ್ಯತ್ರ ಪ್ರಸಿದ್ಧ ಅಂತ ನಾಲ್ಕು ರೀತಿಯಾಗಿ ಹೇಳೋದು ಹೀಗೆ ಪರಮಾತ್ಮ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಮಧುಮಥನ ಮಧು ಅಂದರೆ ಜೇನು ಮಥನ ಅಂದರೆ ಸಂಸಾರದ ಸುಖ ಹೇಗಿದೆ ಅಂದರೆ ಜೇನಿನಂತೆ ಅಂತ ಇಂಥ ಬಾಹ್ಯ ಸಂಸಾರ ಸುಖವನ್ನು ಮಥನ ಮಾಡಿ ನಿಜವಾದ ಸ್ವರೂಪ ಸುಖವನ್ನು ಮೋಕ್ಷದಲ್ಲೇ ಉಣಿಸ್ತಾನೆ ಅದರಿಂದ ಮಧುಮಥನ ಅಂತ ಪರಮಾತ್ಮನಿಗೆ ಹೆಸರು ಅಥವಾ ಮಧು ನಾಮಕ ದೈತ್ಯನನ್ನು ಸಂಹಾರ ಮಾಡಿ ಶಾಂತಿಯನ್ನು ನೆಮ್ಮದಿಯನ್ನು ಜಗತ್ತಿಗೆ ತಂದುಕೊಟ್ಟವನು ಪರಮಾತ್ಮ ಅದರಿಂದ ಮಧುಮಥನ ಭೃಗುರಾಮ ಬಿಂಬನಾಗಿರ್ತಕ್ಕಂಥ ಸರ್ವೋತ್ತಮನಾದ ಪರಮಾತ್ಮ ಪ್ರತಿಬಿಂಬನಾದ ಜೀವನಿಗೆ ಸಾಧನ ಶರೀರವನ್ನು ಕೊಟ್ಟು ತಾನೇ ಅದನ್ನು ಕಾಪಾಡ್ತಾನೆ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನಗಳು ಕೂಡ ಸಾಧಕನಿಗೆ ಬರದಂತೆ ಎಲ್ಲ ಹಂತದಲ್ಲೂ ಕಾಪಾಡುವನು ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ ಅಂತಾದರೆ ಪರಮಾತ್ಮ ಭೃಗುರಾಮ ಅಂದರೆ ಪರಶುರಾಮ ಅಂಥೇಳಿ ಕಪಿಲ ನರಹರಿ ಭಾರ್ಗವತ್ರಯ ಉಪುಷ ನೇತ್ರದಿ ನಾಸಿಕಾಸ್ಯದಿ ಅಂತ ಹೇಳಿದಂಗೆ ಪರಶುರಾಮ ರೂಪದಿಂದ ಪರಮಾತ್ಮ ಬಾಯಿಯಲ್ಲಿದ್ದು ಆಹವನೀಯ ಅಂತ ಕುಂಡ ಅಗ್ನಿಕುಂಡ ಅಲ್ಲಿ ಅಲ್ಲಿ ಅಭೋಜನದ ಯಜ್ಞದ ಆಹುತಿಯನ್ನು ಪರಮಾತ್ಮ ಸ್ವೀಕಾರ ಮಾಡಿ ಅದನ್ನು ಅನುಸಂಧಾನ ಮಾಡಿದರೆ ಯಜ್ಞದ ಫಲವನ್ನೇ ಕೊಡ್ತಾನೆ ಒಂದು ಭೋಜನ ಕ್ರಿಯೆಗೆ ಯಜ್ಞದ ಫಲವನ್ನೇ ಕೊಡ್ತಾನೆ ಅಂತಹ ಪರಮಾತ್ಮ ಭೃಗುರಾಮ ಅಥವಾ ಪರಶುರಾಮ ಘೋಟಕ ವದನ ಅಂದರೆ ರೂಪಿ ಪರಮಾತ್ಮ ಘೋಟಕ ಅಂದರೆ ಕುದುರೆ ಕುದುರೆ ಮುಖದ ಪರಮಾತ್ಮ ಅಂದರೆ ಹಯವದನ ಹೀಗೆ ಸಕಲ ವಾಂಗ್ ಮನೋಭಿಮಾನಿ ದೇವತೆ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಚೆನ್ನು ಕನ್ಯಾ ಪ್ರವಾಹವತ್ತು ಇತ್ಯಾದಿ ಎಲ್ಲ ಹೇಳೋಂಗೆ ಉಪದೇಶವನ್ನು ಮಾಡ್ತಾನೆ ಭಗವಂತ ಹೈಗ್ರೀವ ರೂಪದಿಂದ ತಾನೇ ಬಿಂಬನಾಗಿ ಪ್ರತಿಬಿಂಬನೆಗೆ ಅವರ ಯೋಗ್ಯತೆಯಂತೆ ಜ್ಞಾನಾದಿಗಳನ್ನು ಕೊಟ್ಟು ಕೊನೆಗೆ ಪರಂಪರೆಯಲ್ಲಿ ಮೋಕ್ಷವನ್ನು ಕೊಡ್ತಾನೆ ಹೀಗೆ ಸರ್ವ ಪದಾರ್ಥಗಳು ತುದಿಮೊದಲು ತುಂಬಿಹನೆಂದು ಚಿಂತಿಸು ಬಿಂಬ ರೂಪದಲ್ಲಿ ಹೀಗೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ತುದಿ ಮೊದಲು ತುಂಬಿಹನೆಂದು ಚಿಂತಿಸು ಅಂತ ಒಂದು ಕಲು ಸಕ್ಕರೆಯೋ ಬೆಲ್ಲವನ್ನು ಕೊಟ್ಟು ಯಾವ ಭಾಗ ಸಿಹಿಯಾಗಿದೆ ಅಂತ ಕೇಳಿದ್ರೆ ಅದರ ಎಲ್ಲ ಭಾಗವೂ ಕೂಡ ಒಂದೇ ರೀತಿಯಾಗಿ ಸಿಹಿ ಗುಣವನ್ನು ಹೇಗೆ ವ್ಯಕ್ತ ಮಾಡುತ್ತೋ ಹಾಗೆ ಭಗವಂತ ಸರ್ವತ್ರ ಏಕರೀತಿಯಿಂದ ವ್ಯಾಪ್ತನಾಗಿದ್ದಾನೆ ಅಂತ ತಿಳಿಸ್ತಾರೆ ಈ ರೀತಿಯಾಗಿ ಬಿಂಬ ರೂಪದಲ್ಲಿ ಚಿಂತಿಸು ಮರೆಯದಲೆ ಈ ರೀತಿಯಾಗಿ ಪರಮಾತ್ಮ ಬಿಂಬರೂಪಿಯಾಗಿ ಎಲ್ಲರೊಳಗೂ ಇದ್ದು ಎಲ್ಲ ವಸ್ತುಗಳಲ್ಲಿ ಎಲ್ಲ ವ್ಯಕ್ತಿಗಳಲ್ಲಿ ಅಂತರ್ಯಾಮಿತ್ವೇನ ಇದ್ದು ಭಗವಂತ ಅವರವರ ಗತಿಯನ್ನು ಅವರವರಿಗೆ ಪ್ರದಾನ ಮಾಡ್ತಾನೆ ಅಂತ ತಿಳಿಸ್ತಾರೆ ಆದ್ದರಿಂದ ಈ ರೀತಿಯಾಗಿ ಬಿಂಬ ರೂಪದಲ್ಲಿ ಚಿಂತಿಸು ಅಂದರೆ ಇದು ಕಂಪಲ್ಸರಿ ಚಿಂತನೆ ಅಥವಾ ಅನುಸಂಧಾನ ಅನ್ನೋದು ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳಿದು ಆದರೆ ಮಾಡ್ತೀವಿ ಇಲ್ಲದೇ ಇದ್ದರೆ ಇಲ್ಲ ಈ ರೀತಿಯಾಗಿ ಅಲ್ಲ ತುದಿ ಮೊದಲು ತುಂಬಿಹನೆಂದು ಚಿಂತಿಸು ಅಂತ ಹೀಗೆ ಆ ಪರಮಾತ್ಮನನ್ನು ಅವನೇ ನನ್ನ ಬಿಂಬ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಜೀವನಿಗೆ ಮರಣವನ್ನು ಲಯವನ್ನು ಅಂದರೆ ಸ್ಥೂಲ ದೇಹದ ತ್ಯಾಗವನ್ನು ಉಂಟು ಮಾಡ್ತಕ್ಕಂಥವನು ಅವನೇ ಅವರವರ ಯೋಗ್ಯತಾನುಸಾರ ಸ್ವರೂಪ ಸುಖ ಸಂಪತ್ತನ್ನು ಒದಗಿಸೋನೋ ಅವನೇ ಸಮ ಅಧಿಕ ಶೂನ್ಯ ಸ್ವಗತ ಭೇದ ವಿವರ್ಜಿತನಾಗಿರ್ತಕ್ಕಂಥವನು ಆದ್ದರಿಂದ ಅವನ ವಿಗತಾಭ್ಯಧಿಕ ಸಮ ಅಂತ ಈ ರೀತಿ ಅವನಿಗೆ ಸಮರೂ ಇಲ್ಲ ಸಮರೇ ಇಲ್ಲ ಅಂತ ಅಂದಮೇಲೆ ಅಧಿಕಾರಿರೋ ಪ್ರಶ್ನೆನೇ ಇಲ್ಲ ಅಂತ ಈ ರೀತಿ ಉಪಾಸನೆ ಮಾಡಿದರೆ ಅವರಿಗೆ ವಿಶೇಷವಾಗಿ ರಕ್ಷಣೆಯನ್ನು ಮಾಡ್ತಾನೆ ಫಲವನ್ನು ಕೊಡ್ತಾನೆ ಸಾಮಗಾನದಿಂದ ಸ್ತುತ್ಯನಾಗಿರ್ತಕ್ಕಂಥವನು ಪರಮಾತ್ಮ ಸಾಮಗ ತ್ರಿದಶಗಣ ಸಂಪೂಜೆ ಎಲ್ಲ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾದವನು ಪರಮಾತ್ಮ ತ್ರಿಕಕುರ್ಧಾಮ ಶ್ವೇತದ್ವೀಪ ಅನಂತಾಸನ ವೈಕುಂಠವಾಸಿ ಇಂಥದ್ದಾರು ಹೇಳ್ರಿ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತ್ರಿವಿಧ ರೀತಿಯಾಗಿರ್ತಕ್ಕಂಥ ಪಾಪ ಪರಿಹಾರ ಮಾಡಿ ಸದ್ಧಾಮ ತಾನೇ ಆಶ್ರಯ ಕೊಡ್ತಾನೆ ಮುಕ್ತರಿಗೆ ಎಲ್ಲ ಶುಭ ಕೂಡ ಸ್ತುತ್ಯನಾಗಿರ್ತಕ್ಕಂಥವನು ಮೇಲು ನೋಟಕ್ಕೆ ಸುಖದಂತೆ ಕಾಣ್ತಾ ಕಂತ ದುಃಖ ರೂಪವಾದ ಈ ಅನಿಷ್ಟ ಸಂಸಾರ ಅನ್ನೋದನ್ನೇ ಪರಿಹಾರ ಮಾಡಿ ಉದ್ಧಾರ ಮಾಡ್ತಾನೆ ಭಗವಂತ ಪರಶುರಾಮ ರೂಪದಿಂದ ಭೃಗುರಾಮ ನಮ್ಮ ಬಾಯಿಯೊಳಗೆ ಇದ್ದು ಕಪಿಲ ನರಹರಿ ಭರ್ಗವತ್ರಯ ಅಂತಲ್ಲಿ ಹೇಳ್ದಂಗೆ ಬಾಯಿಯಲ್ಲಿ ಪರಶುರಾಮ ರೂಪದಿಂದ ಇದ್ದು ಭೋಜನ ಯಜ್ಞವನ್ನು ನೆರವೇರಿಸಿಕೊಟ್ಟು ಅನುಸಂಧಾನ ಮಾಡಿದವರಿಗೆ ಶರೀರ ಧಾರಣ ಸಾಮರ್ಥ್ಯ ಇನ್ನೂ ಹೆಚ್ಚಿನ ಸಾಧನೆಗೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಕೊಡ್ತಾನೆ ಹಯಗ್ರೀವ ರೂಪದಿಂದ ವಾಗ್ ಅಭಿಮಾನಿಯಾಗಿದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ವೇದ ವಿದ್ಯೆ ಅಥವಾ ಪರವಿದ್ಯೆ ಅಂತ ಏನು ಹೇಳ್ತೀವಿ ಅದನ್ನು ಉಪದೇಶ ಮಾಡ್ತಾನೆ ಭಗವಂತ ಎಲ್ಲ ಪದಾರ್ಥಗಳಲ್ಲೂ ತುದಿ ಮೊದಲು ಆ ತದ್ರೂಪ ತದಾಕಾರ ತತ್ವ ಶಬ್ದ ವಾಚ್ಯನಾಗಿ ಪರಮಾತ್ಮ ವ್ಯಾಪಿಸುತ್ತಾನೆ ಈ ರೀತಿಯಾಗಿ ಸದಾಕಾಲ ಚಿಂತನೆಯನ್ನು ಮಾಡುವಂತೆ ಈ ಪದದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು